ಈಗ ಮುಂದಿನ ಪದ್ಯದಲ್ಲಿ ಇದುವರೆಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರು ವರ್ಣಗಳಲ್ಲಿ ಇರ್ತಕ್ಕಂಥ ಅಭಿಮಾನಿ ದೇವತೆಗಳು ಅವರ ಅಂತರ್ಯಾಮಿಯಾಗಿ ಪರಮಾತ್ಮನ ವಿಭೂತಿ ರೂಪವನ್ನು ತಿಳಿಸಿ ಈ ಪದ್ಯದಲ್ಲಿ ಶೂದ್ರರಲ್ಲಿ ಯಮ ಅಶ್ವಿನಿ ಮೊದಲಾಗಿರ್ತಕ್ಕಂಥ ಅಭಿಮಾನಿ ದೇವತೆಗಳು ಅವರ ಅಂತರ್ಯಾಮಿಯಾಗಿ ಭಗವಂತನ ಅನಿರುದ್ಧ ಅನ್ನೋ ವಿಭೂತಿ ರೂಪ ಇರೋದನ್ನು ತಿಳಿಸ್ತಾರೆ ಇರುತಿಹರು ನಾ ಸತ್ಯದಸ್ರರು ಯಮ ಯಮಧರ್ಮ ಯಮ ಕಿಂಕರರು ಮೇಧಿನಿ ಕಾಲ ಮೃತ್ಯು ಶನೈಶ್ಚರಾದಿಗಳು ಕರಸಿಕೊಂಬರು ಶೂದ್ರರೆಂದ ಅನವರತ ಶೂದ್ರರುಳಿಪ್ಪ ಇವರಳು ಅರವಿದೂರ ಅನಿರುದ್ಧ ನಿಹನೆಂದರಿತು ಮನ್ನಿಪುದು ನಾ ಸತ್ಯ ಮತ್ತೆ ದಸ್ರು ಅಂಥೇಳಿ ಅವರಿಬ್ಬರು ಅಶ್ವಿನಿ ದೇವತೆಗಳು ಅಂತ ಅವ್ರನ್ನ ಕರೆಯೋದು ಅವರು ವೈಶ್ಯ ಜಾತಿಯಲ್ಲೂ ಇರ್ತಾರೆ ಈ ಶೂದ್ರ ಜಾತಿಯಲ್ಲೂ ಕೂಡ ಅಭಿಮಾನಿ ದೇವತೆಗಳಾಗಿ ಅವರಿರ್ತಾರೆ ಅಂತ ಈ ಶೂದ್ರ ಅನ್ನೋ ಶಬ್ದವನ್ನು ಕೇಳಿದ ತಕ್ಷಣ ತಾತ್ಸಾರ ಅನ್ಕೋತೀವಿ ಸರ್ವತಾ ಆ ರೀತಿಯಾಗಿ ಅಲ್ಲ ಶೂದ್ರ ಅಂದರೆ ಒಳ್ಳೆಯ ಸುಖ ಸಂಪತ್ತುಗಳನ್ನು ಮೇಲಿನ ವರ್ಣದವರಿಂದ ಪಡ್ಕೊಂಡು ಸುಖ ಜೀವನ ನಡೆಸೋನು ಅಂತ ಆ ಶಬ್ದದ ಅರ್ಥ ಶೂ ಅಂದರೆ ಶಮ್ ಅಂದರೆ ಸುಖಕರವಾಗಿರ್ತಕ್ಕಂಥ ಸಂಪತ್ತು ಶೂ ಅಂದರೆ ಅಧಿಕವಾಗಿರ್ತಕ್ಕಂಥ ಸಂಪತ್ತನ್ನು ದ ಮೇಲಿನ ವರ್ಣದವರಿಂದ ಪಡ್ಕೊಂಡು ಮೇಲಿನ ವರ್ಣದವರು ಕೊಡೋದರಿಂದ ಅದನ್ನು ತಾನು ಸ್ವೀಕಾರ ಮಾಡ್ತಾನೆ ರ ಅಂದರೆ ಸುಖಿಸುವವನು ಶೂದ್ರ ಶೂ ದ ರ ಮೂರು ಅಕ್ಷರಗಳು ಆದ್ದರಿಂದ ಶೂದ್ರ ಅನ್ನೋ ಪದ ಆಗಿರೋದು ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಆದ್ದರಿಂದ ಶೂದ್ರ ಅಂತ ಹೇಳಿದ ತಕ್ಷಣ ಅದರಲ್ಲಿ ತಾತ್ಸಾರ ಇಲ್ಲ ಮೇಲಿನ ವರ್ಣದವರು ಕೊಟ್ಟಿರ್ತಕ್ಕಂಥ ಸಂಪತ್ತನ್ನು ಅವರು ದಾನ ಮಾಡಿರ್ತಕ್ಕಂಥ ಸಂಪತ್ತನ್ನು ಬಳಸ್ಕೊಂಡು ಇವನು ಸುಖವಾದ ಜೀವನವನ್ನು ನಡೆಸ್ತಾನೆ ಅದರಿಂದ ಇವನಿಗೆ ಶೂದ್ರ ಅಂತ ಈ ರೀತಿಯಾಗಿ ಹೆಸರು ಮೇಲಿನ ವರ್ಣದವರ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯವರ್ಣದವರ ಸೇವೆ ಮಾಡಿ ಆ ಸೇವೆಗೆ ಪಾರಿತೋಷಕವಾಗಿ ಅವರಿಂದ ಸಂಪತ್ತನ್ನು ಪಡ್ಕೊಂಡು ಬದುಕೋದು ಈ ಶೂದ್ರವರ್ಣಕ್ಕೆ ಸಹಜವಾಗಿರ್ತಕ್ಕಂಥ ಸ್ವಭಾವ ಗುಣ ಅಂದ ಮಾತ್ರಕ್ಕೆ ಅವರು ಕೇವಲ ಅರ್ಥ ಮತ್ತು ಕಾಮ ಇದೆರಡನ್ನೇ ನಿರೀಕ್ಷೆ ಮಾಡ್ತಾ ಧರ್ಮ ಮತ್ತು ಮೋಕ್ಷದ ಕಡೆಗೆ ಹೋಗಬಾರ್ದು ಅಥವಾ ಮೋಕ್ಷವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ ಸರ್ವತಾ ಅರ್ಥ ಅಲ್ಲ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ಮಹಾಭಾರತದಲ್ಲಿ ವಿದುರ ಅವನೂ ಶೂದ್ರ ಆದರೂ ಕೂಡ ಮೋಕ್ಷ ಸಾಧನೆಯಲ್ಲಿ ಇತರರಿಗೆ ಆದರ್ಶಪ್ರಾಯನಾಗಿರ್ತಕ್ಕಂಥವನು ವಿದುರ ನೀತಿ ಅಂತಲೇ ಅವನು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು ಸಾತ್ವಿಕನಾದವನು ಅಂತ ತಿಳಿಸ್ತಾರೆ ರಾಮಾಯಣದಲ್ಲಿ ಶುದ್ಧ ತಪಸ್ವಿ ಜಂಗ ಅಂಥೇಳಿ ಅಸುರ ಅವನು ಪಾರ್ವತಿ ವರದಿಂದ ಕಲ್ಪ ಪರ್ಯಂತ ಆಯುಷ್ಯವನ್ನು ಪಡ್ಕೊಂಡಿದ್ದ ಶೂದ್ರನಾಗಿ ಜನಿಸಿದ್ದ ಅವನು ಲೋಕಕ್ಕೆ ಕ್ಷಯ ಲೋಕ ನಾಶ ಮಾಡಲಿಕ್ಕಾಗಿ ಅವನು ಕಾಮನೆಯಿಂದ ತಪಸ್ಸನ್ನು ಮಾಡ್ತಿದ್ದ ಮತ್ತು ರುದ್ರ ಪದವಿಯನ್ನು ಬಯಸಲಿಕ್ಕೆ ತಪಸ್ಸು ಮಾಡ್ತಿದ್ದ ತನಗೆ ಅರ್ಹತೆ ಇಲ್ಲದೆ ಇರತಕ್ಕಂಥ ಪದವಿ ಬಯಸಿದ್ರಿಂದ ಅವನು ಶ್ರೀರಾಮನಿಂದ ಸಮೃತನಾದ ಸಂಹರಿಸಲ್ಪಟ್ಟನೆ ಹೊರತು ಅವನು ಶೂದ್ರ ಅಂತ ಶ್ರೀರಾಮಚಂದ್ರದೇವರು ಸರ್ವತಾ ಅವನನ್ನು ಸಂಹಾರ ಮಾಡಿದ್ದಲ್ಲ ತನಗೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಮಹರುದ್ರ ದೇವರ ಪದವಿಯನ್ನು ಬಯಸಿದ್ದು ಆದರೆ ಅದು ತಪ್ಪು ಆದ್ದರಿಂದ ಆ ರೀತಿಯಾಗಿರ್ತಕ್ಕಂಥ ಅಧಿಕಾರ ಪದವಿ ಈ ಕಾರಣಕ್ಕಾಗಿ ತಪಸ್ಸನ್ನು ಮಾಡಬಾರ್ದು ಇದು ಎಲ್ಲ ವರ್ಣದವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಧರ್ಮ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂಬಿಂದಂತಿ ಮಾನವ ಅಂತ ಶೂದ್ರನಿಗೂ ತಪಸ್ಸು ಇದೆ ಅಂತ ಭಗವಂತನನ್ನು ಚೆನ್ನಾಗಿ ಆರಾಧನೆ ಮಾಡಿ ಭಕ್ತಿಯಿಂದ ಆಧಾರದಿಂದ ವರ್ಣಾಶ್ರಮ ವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡಿ ಅದು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮನ ಅನುಸಂಧಾನದಿಂದ ಮಾಡಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕೆ ಹೊರತು ಬೇರೆ ರೀತಿಯಾಗಿ ಅಲ್ಲ ಅಭ್ಯರ್ಚನ ಅಂತ ಹೇಳಿದರೆ ಭಗವನ್ನಿಷ್ಠೆ ಇಂದ್ರಿಯ ನಿಗ್ರಹ ಬ್ರಹ್ಮಚರ್ಯ ಇದನ್ನು ಗಳಿಸಿ ಆ ಆ ಎಲ್ಲ ಸಂಪತ್ತುಗಳಿಂದ ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ತಂದು ಯಜ್ಞ ದಾನ ತಪಸ್ಸು ಕರ್ಮಗಳನ್ನು ಯಾವ ಜಾತಿಯ ಮನುಷ್ಯನಾದರೂ ಯಾವ ವರ್ಣದ ಮನುಷ್ಯನಾದರೂ ಕೂಡ ಅದನ್ನು ಸರ್ವತಾ ಬಿಡಬಾರದು ಅವಶ್ಯವಾಗಿ ಮಾಡಲೇಬೇಕು ಅಂತಲೇ ಭಗವದ್ಗೀತೆ ಹೇಳ್ತಾ ಇದೆ ಪೌರೋಹಿತ್ಯದಿಂದ ಬ್ರಾಹ್ಮಣ ರಾಜ್ಯ ಸಂಪಾದನೆಯಿಂದ ಕ್ಷತ್ರಿಯ ವ್ಯಾಪಾರದಿಂದ ವೈಶ್ಯ ಹೇಗೆ ಬದುಕ್ತಾನೋ ಅದೇ ರೀತಿಯಾಗಿ ಶೂದ್ರನಾಗಿರ್ತಕ್ಕಂಥವನು ಆ ಮೇಲಿನ ಮೂರು ವರ್ಣದವರೆಗೆ ಸೇವಾ ಮಾಡಿ ಬದುಕ್ತಾನಷ್ಟೇ ಜೀತದಾಳಲ್ಲ ಸೇವೆ ಇದೇ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯ ತಮ್ಮನ್ನು ಅನುಸಂಧಾನಜ್ಞ ಮಾಡ್ದ ಅಂತಾದರೆ ಅವನು ಉತ್ಕೃಷ್ಟವಾಗಿರ್ತಕ್ಕಂಥ ಮೋಕ್ಷವನ್ನೇ ಹೊಂದುತ್ತಾನೆ ಜೊತೆಗೆ ಕ್ಷತ್ರಿಯನಂತೆ ವೈಶ್ಯನಂತೆ ಶೂದ್ರನು ಕೂಡ ಬ್ರಾಹ್ಮಣನಿಗೆ ಹೇಳಿರ್ತಕ್ಕಂಥ ಏನು ಇಂದ್ರಿಯ ನಿಗ್ರಹ ಮನಿಷ್ಠತಾ ಬುದ್ಧಿ ಈ ಗುಣಗಳನ್ನು ತಾನು ಬೆಳೆಸ್ಕೊಳ್ಳೇಬೇಕು ಬ್ರಾಹ್ಮಣನಂತೆ ಅಧಿಕ ಪ್ರಮಾಣದಲ್ಲಿ ಅಲ್ಲ ಆ ಮೂರು ವರ್ಣದವರೆಗಿಂತ ಈ ಗುಣ ಸ್ವಭಾವಗಳು ಸಹಜವಾಗಿ ನಾಲ್ಕನೇ ವರ್ಣದಲ್ಲಿ ಕಡಿಮೆ ಇರತ್ತಷ್ಟೇ ಹೊರತು ಇರೋದೇ ಇಲ್ಲ ಅಂತಲ್ಲ ಆಯಾ ಜೀವರ ಯೋಗ್ಯತಾನುಸಾರ ಅದನ್ನು ತನ್ನಲ್ಲಿ ಮೈಗೂಡಿಸ್ಕೋಬೇಕು ಆದ್ದರಿಂದ ಶೂದ್ರ ಅಂತೇಳಿದರೆ ಅಧಿಕವಾಗಿರ್ತಕ್ಕಂಥ ಸುಖ ಸಂಪತ್ತನ್ನು ದ ಮೇಲ್ನ ವರ್ಣದವರಿಂದ ಪಡ್ಕೊಂಡು ಸೇವಾ ಮಾಡಿ ಅವರನ್ನು ಮೆಚ್ಚಿಸಿ ಅದರಿಂದ ಪಡ್ಕೊಂಡು ಧ ಸು ರ ಸುಖ ಪಡ್ತಕ್ಕಂಥವನು ಅಂಥೇಳಿ ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ತಿಳಿಸ್ತಾರೆ ಅಷ್ಟೇ ಅಲ್ಲ ಆಪತ್ಕಾಲದಲ್ಲಿ ಶೂದ್ರನಾಗಿರ್ತಕ್ಕಂಥವನು ಕೂಡ ವೈಶ್ಯನಂತೆ ಕೃಷಿ ವಾಣಿಜ್ಯ ಮೊದಲಾದವುಗಳಿಂದ ಜೀವನ ನಿರ್ವಹಣೆ ಮಾಡಬಹುದು ಅಂತ ಶಾಸ್ತ್ರದ ಆದೇಶವನ್ನು ಕೂಡ ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಇತರರಂತೆ ತಾನೂ ಕೂಡ ತಪಸ್ಸಿನಿಂದ ಸಿದ್ಧಿಯನ್ನು ಪಡಿಬೇಕು ಹಾಗೆ ಈ ಶೂದ್ರ ವರ್ಣದಲ್ಲಿರ್ತಕ್ಕಂಥ ಆ ಜೀವನದಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳು ಅಂದರೆ ಅಶ್ವಿನಿ ದೇವತೆಗಳು ನೈಋತ್ಯ ದಿಕ್ಕಿಯಾಗಿ ಅಭಿಮಾನಿಯಾಗಿರ್ತಕ್ಕಂಥ ನಿರಋತಿ ಯಮಧರ್ಮ ಮೊದಲಾಗಿರ್ತಕ್ಕಂಥ ದೇವತೆಗಳ ಸನ್ನಿಧಾನ ಮೊದಲಿಗೆ ಇರುತ್ತೆ ಯಾವಾಗ ಅವನು ಇಂದ್ರಿಯ ನಿಷ್ಠ ಇಂದ್ರಿಯ ನಿಗ್ರಹ ಭಗವನ್ನಿಷ್ಠತಾ ಬುದ್ಧಿ ಇದನ್ನೆಲ್ಲ ತನ್ನಲ್ಲಿ ಮೈಗೂಡಿಸ್ಕೊಂಡು ಮೇಲಿನ ಮೂರೂ ವರ್ಣದವರ ಸೇವೆಯನ್ನು ಯಥಾಯೋಗ್ಯವಾಗಿ ತಾನದನ್ನು ಭಕ್ತಿಯಿಂದ ಇದೇ ಭಗವಂತನ ಸೇವೆ ಅಂತ ಚಿಂತನೆಯನ್ನು ಮಾಡಿ ಮಾಡ್ತಾನೋ ಆಗ ಇನ್ನೂ ಈ ದೇವತೆಗಳ ವಿಶೇಷ ಸನ್ನಿಧಾನ ಅನ್ನೋದು ಬರುತ್ತೆ ಅಲ್ಲಿ ಭಗವಂತನ ಅನಿರುದ್ಧ ರೂಪ ಅನ್ನೋ ವಿಭೂತಿ ರೂಪ ವಿಶೇಷವಾಗಿ ಅವನಲ್ಲಿ ಇರುತ್ತೆ ಆದ್ದರಿಂದ ಶೂದ್ರವರ್ಣದವರು ಅಂತ ಅವ್ರನ್ನ ಸರ್ವತಾ ತಾತ್ಸಾರವನ್ನು ಮಾಡಬಾರ್ದು ಭಗವಂತನ ಅಲ್ಲಿ ಶೂದ್ರಾಂತರ್ಗತನಾಗಿ ಅನಿರುದ್ಧ ರೂಪದಿಂದ ಇದ್ದು ಅವರಿಂದ ಆ ಎಲ್ಲ ಕಾರ್ಯವು ನಡೀಲಿಕ್ಕೆ ಏನು ಬೇಕೋ ಸಮಾಜದ ಮೂರು ವರ್ಗದವರಿಗೆ ಬೇಕಾಗಿರ್ತಕ್ಕಂಥ ಸೇವಾ ಸೌಕರ್ಯವನ್ನು ಒದಗಿಸ್ತವನ್ ಒದಗಿಸೋನು ಯಾರು ಅಂತ ಆದರೆ ಅನಿರುದ್ಧ ರೂಪಿ ಪರಮಾತ್ಮ ಈ ರೀತಿಯಾಗಿ ಚಿಂತನೆ ಇದ್ದು ಅವನಿಗೆ ದಾನಾದಿಗಳನ್ನು ಕೊಟ್ಟಾಗ ಭಗವಂತನು ತೃಪ್ತರಾಗ್ತಾನೆ ಯಮಧರ್ಮನಿಗೆ ಧರ್ಮ ಮತ್ತು ಕಾಲ ಅಂತ ಎರಡು ರೂಪಗಳು ಅವುಗಳಲ್ಲಿ ಬ್ರಹ್ಮನ ಬಲಗಡೆ ಸ್ಥಾನದಿಂದ ಜನಿಸಿ ನರನಾರಾಯಣನ ಜನಕ ಅನ್ಸ್ ಅನ್ಸ್ಕೊಂಡ ಧರ್ಮ ಬ್ರಾಹ್ಮಣ ಸೂರ್ಯನಿಂದ ತೊಷ್ಟಪೂರ್ತಿ ಸಂಜ್ಞಾದೇವಿಯಲ್ಲಿ ಹುಟ್ಟಿರ್ತಕ್ಕಂಥ ದಕ್ಷಿಣ ದಿಕ್ಪಾಕ ದಿಕ್ಪಾಲಕನಾಗಿರ್ತಕ್ಕಂಥ ಯಮಕ್ಷತ್ರಿಯ ನರಕಾಧಿಪತಿ ಕಾಲಯಮ ಅಂತ ಈ ರೀತಿಯಾಗಿ ಹೇಳೋರು ಯಮ ಕಿಂಕರರು ಅಂದರೆ ಯಮನ ಸೇವಕರು ಅವನ ಅವರು ಶೂದ್ರರು ಶೂದ್ರವರ್ಣಕ್ಕೆ ಅಭಿಮಾನಿ ದೇವತೆಗಳು ಇನ್ನು ಮೇದಿನಿ ಕಾಲ ಮೃತ್ಯು ಶನೈಶ್ವರಾದಿಗಳು ಮೇದಿನಿ ಅಂತ ಹೇಳಿದರೆ ಭೂದೇವಿ ಅವಳು ಕೂಡ ಒಬ್ಬ ದೇವತೆ ಶ್ರೀ ಭೂ ದುರ್ಗಾ ರೂಪಿಣಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಭೂರೂಪದಿಂದ ಅವಿಷ್ಟಳಾಗಿದ್ದಳು ಆದ್ದರಿಂದ ಅವಳನ್ನ ಭೂದೇವಿ ಅಂತ ಈ ರೀತಿಯಾಗಿ ವರಾಹರೂಪಿ ಪರಮಾತ್ಮನ ಪತ್ನಿಯಾದವಳು ಇವಳು ಶೂದ್ರವರ್ಣಕ್ಕೆ ಅಭಿಮಾನಿ ದೇವತೆ ಶೂದ್ರವರ್ಣಾಭಿಮಾನಿನಿ ಅಂತ ಕರೆಯೋದು ಇವರಲ್ಲಿ ಅರವಿದುವರ ಅನಿರುದ್ಧನೆಂದರಿತು ಮನ್ನಿಪ್ಪುದು ಅಂತ ದೋಷ ದೂರನಾಗಿರ್ತಕ್ಕಂಥ ಗುಣಪರಿಪೂರ್ಣನಾಗಿರ್ತಕ್ಕಂಥ ಅನಿರುದ್ಧ ರೂಪಿ ಪರಮಾತ್ಮನ ವಿಶೇಷ ವಿಭೂತಿ ರೂಪ ಇದೆ ಅಂತ ತಿಳ್ಕೋಬೇಕು ಇಲ್ಲಿ ಅರವಿದೂರ ಅನಿರುದ್ಧ ಅಂತ ಒಂದು ವಿಶೇಷಣವನ್ನು ಕೊಟ್ಟರು ಈ ರೀತಿಯಾಗಿ ಬೇರೆ ಎಲ್ಲ ಪ್ರದ್ಯುಮ್ನ ವಾಸುದೇವ ಸಂಕರ್ಷಣ ಈ ಎಲ್ಲ ರೂಪಗಳಿಗೆ ಹೇಳಿದಾಗ ಅರವಿದೂರ ಅದೇ ದೋಷ ದೂರ ಗುಣಪರಿಪೂರ್ಣ ಅನ್ನೋ ವಿಶೇಷಣವನ್ನು ಕೊಟ್ಟಿರಲಿಲ್ಲ ಇಲ್ಲಿ ಅನಿರುದ್ಧನ ವಿಚಾರ ಹೇಳಬೇಕಾದ್ರೆ ಅರವಿರು ಅರ ಅರವಿದೂರ ಅನಿರುದ್ಧ ನಿಹನೆಂದರಿತು ಮನ್ನಿಪೋದು ಈ ರೀತಿಯಾಗಿ ವಿಶೇಷಣವನ್ನು ಕೊಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ ಇನ್ನೊಬ್ಬ ಪ್ರದ್ಯುಮ್ನ ಪುತ್ರನಾಗಿರ್ತಕ್ಕಂಥ ಅನಿರುದ್ಧ ಅಂತ ಒಬ್ಬ ದೇವ ಇದ್ದಾನೆ ಅವನ ದೋಷ ದೂರ ಅಲ್ಲ ಅವನೊಬ್ಬ ಸಾಮಾನ್ಯ ದೇವತೆ ಅಷ್ಟೇ ಆದ್ದರಿಂದ ದೋಷ ದೂರ ಗುಣಪರಿಪೂರ್ಣ ಆದರೆ ಪರಮಾತ್ಮ ಒಬ್ಬನೇ ಅವನ ವಿಭೂತಿ ರೂಪ ಈ ಶೂದ್ರ ದೇವತೆಗಳ ಅಂತರ್ಯಾಮಿಯಾಗಿ ಇರುವಂತಹ ರೂಪ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಲಿಕ್ಕೆ ಅರವಿರೂರ ಅನಿರುದ್ಧ ಅಂಥೇಳಿ ಈ ರೀತಿಯಾಗಿ ತಿಳಿಸ್ತಾರೆ ಹೀಗೆ ಶೂದ್ರರಲ್ಲಿ ದೋಷದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನ ಅನಿರುದ್ಧ ರೂಪ ಅನ್ನೋ ವಿಭೂತಿ ರೂಪವನ್ನು ಆ ಶೂದ್ರರಲ್ಲಿ ಚಿಂತನೆಯನ್ನು ಮಾಡಬೇಕು ಆದ್ದರಿಂದ ಸರ್ವತಾ ತಿರಸ್ಕಾರ ಮಾಡಬಾರ್ದು ಯಾವುದೇ ಜಾತಿಯವರಾದರೂ ಭಗವಂತನೇ ಈ ನಾಲ್ಕು ವರ್ಣವನ್ನು ಸೃಷ್ಟಿ ಮಾಡಿ ಅವರವರಿಗೆ ಇಂತಿಂಥ ಗುಣಗಳಿರಬೇಕು ಅಂತ ನಿಯಮನ ಮಾಡಿದವನು ಅವನೇ ಅವರವರು ಅವರವರ ವರ್ಣಕ್ಕೆ ವಿಹಿತವಾಗಿರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಕರ್ಮಾಚರಣೆಗಳನ್ನು ಮಾಡಬೇಕು ಅಂತ ಶಾಸ್ತ್ರದ ಮೂಲಕ ತಿಳಿಸ್ಕೊಟ್ಟವನು ಭಗವಂತನೇ ಅದರಿಂದ ಶೂದ್ರರಿಗೂ ಕೂಡ ಅವರ ಯೋಗ್ಯತಾನುಸಾರ ನಾವು ಗೌರವ ಅದರ ಸತ್ಕಾರ ಏನು ಮಾಡಬೇಕು ಅವಶ್ಯವಾಗಿ ಮಾಡಲೇಬೇಕು ಶೂದ್ರ ಧರ್ಮವನ್ನು ಯಾರು ಚೆನ್ನಾಗಿ ಪರಿಪಾಲನೆ ಮಾಡಿಕೊಂಡಿರ್ತಾರೋ ಅಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಸನ್ನಿಧಾನ ಅಂಥೇಳಿ ಅವರಿಗೆ ಮನ್ನಣೆಯು ಕೂಡ ಹೆಚ್ಚು ಬರುತ್ತೆ ಮಹಾತ್ಮ ವಿದುರ ಮಹಾಭಾರತ ವರ್ಣನೆ ಮಾಡ್ತಾ ಇದೆ ಅವನು ಅದೇ ರೀತಿಯಾಗಿ ಆದರ್ಶಪ್ರಾಯನಾಗಿ ಬದುಕದ ಅಂತ ತೋರಿಸ್ದೆ ಅದೇ ರೀತಿಯಾಗಿ ಧರ್ಮವ್ಯಾದ ಅವನು ಮಾಂಸವನ್ನೇ ಮಾರ್ತಾ ಇದ್ದರೂ ಕೂಡ ಆ ಜಾಬಾಲಿ ಋಷಿಗಳು ಬಂದರೆ ಅವರಿಗೆ ಧರ್ಮೋಪದೇಶವನ್ನು ನೀಡಿ ಅವನಿಗೆ ಕಣ್ಣು ತೆರೆಸ್ದ ಅಂತ ಒಳಗಣ್ಣು ತೆರೆಸ್ದ ಅಂತ ಮಹಾಭಾರತ ವರ್ಣನೆ ಮಾಡುತ್ತೆ ಅದೇ ಭಗವದ್ ವಿಮುಖನಾಗಿರ್ತಕ್ಕಂಥ ಬ್ರಾಹ್ಮಣನಿಗಿಂತ ಭಗವದ್ ಭಕ್ತನಾಗಿರ್ತಕ್ಕಂಥ ಹೊಲೆಯನೇ ಮೇಲು ಅಂತ ಭಾಗವತದಲ್ಲಿ ಪ್ರಹ್ಲಾದ ರಾಜರು ನರಸಿಂಹದೇವರ ಮುಂದೆ ಹೇಳುವಂತಹ ಒಂದು ಮಾತು ಭಗವದ್ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಸಮವಾಗಿರ್ತಕ್ಕಂಥ ಪವಿತ್ರ ವಸ್ತು ಲೋಕದಲ್ಲಿ ಇನ್ಯಾವುದೂ ಇಲ್ಲ ಅದರಿಂದ ಭಕ್ತ ಜ್ಞಾನಿ ವಿರಕ್ತ ಯಾವುದೇ ಜಾತಿಯವನಿರಲಿ ಅವನನ್ನು ಮನ್ನಣೆ ಮಾಡಬೇಕು ಅಂತ ದಾಸರಾಯರು ಈ ಪದದಲ್ಲಿ ನಮಗೆ ತಿಳಿಸ್ತಾರೆ ಹೀಗೆ ಭಗವಂತ ನಾಲ್ಕು ವರ್ಣಗಳಲ್ಲಿರ್ತಕ್ಕಂಥ ಅಜೀವರಾಶಿಗಳಲ್ಲಿ ಅಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಇದ್ದು ಆಯಾ ವರ್ಣದ ಕರ್ಮ ಧರ್ಮಗಳನ್ನು ನಡೆಸಲಿಕ್ಕೆ ನಿಯಮನ ಮಾಡಲಿಕ್ಕಾಗಿ ಇರ್ತಾನೆ ಭಗವಂತ ಈ ರೀತಿಯಾಗಿ ತಿಳಿದು ಎಲ್ಲ ವರ್ಣದವರು ಎಲ್ಲವರಿಗೂ ಕೂಡ ಗೌರವವನ್ನು ಕೊಡಬೇಕು ಅಂತರ್ಯಾಮಿತ್ವೇನ ಭಗವಂತನೇ ಇರ್ತಾನೆ ಅನ್ನೋ ಚಿಂತನೆ ಸದಾ ಇರಬೇಕು ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು